ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಹಿಂದಿನ ಪದ್ಯದಲ್ಲಿ ಈ ಶರೀರವನ್ನು ವಿಷ್ಣುರಥ ಅನ್ನೋ ಅನುಸಂಧಾನವನ್ನು ತಿಳಿಸಿ ಅಲ್ಲಿ ಮುಖ್ಯ ರಥಿಕ ಆದರೆ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ ಸಾರಥಿ ಅಂದರೆ ಮಾತರಿಶ್ವ ವಾಯುದೇವರೇ ಸಾರಥಿ ಜೀವ ಸಹ ಪ್ರಯಾಣಿಕನೂ ಹೌದು ರಥೋತ್ಸವವನ್ನು ನಡೆಸ್ತಕ್ಕಂಥವನು ಅಂತಾದರೆ ಜೀವ ಈ ಅನುಸಂಧಾನದ ಮೂಲಕ ಅಂತ ತಿಳಿಸಿದ್ರು ರಥೋತ್ಸವ ಆದಮೇಲೆ ಈಗ ತೆಪ್ಪೋತ್ಸವದ ಪರಿಕಲ್ಪನೆಯನ್ನು ಕೊಡ್ತಾರೆ ಈ ಪದ್ಯದಲ್ಲಿ ವೆನಿಪವ ನದಿಯೋಳು ಕರ್ಮ ಪ್ರಭವದ ಪ್ರವಹದೊಳು ಸಂಚರಿಸುತ್ತ ದೇಹವೇ ಸುನಾವೆಯ ಮಾಡಿ ತನ್ನವರಿಂದಲೊಡಗೂಡಿ ದಿವಸ ದಿವಸಗಳಲ್ಲಿ ಲಕ್ಷ್ಮೀಧವನು ಕ್ರೀಡಿಪನೆಂದು ಚಿಂತಿಸೆ ಪವನ ನೈಯ ದಾಟಿಸಿ ಪರಮ ಸುಖ ವಿಭ ತೆಪ್ಪೋತ್ಸವ ನಡಿಬೇಕು ಅಂತಾದರೆ ನೀರು ಅಂದರೆ ಸರೋವರ ನದಿ ಸಮುದ್ರ ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಬೇಕು ಇಲ್ಲಿ ಯಾವುದು ಅಂತ ಕೇಳಿದ್ರೆ ಅಹಂಕಾರ ಮಮಕಾರ ಅನ್ನೋ ಸಂಸಾರ ಸಮುದ್ರದಲ್ಲಿ ಹತ್ತು ಇಂದ್ರಿಯಗಳಿಂದ ನಿರಂತರವಾಗಿ ಕರ್ಮ ಪ್ರವಾಹ ಕರ್ಮಗಳನ್ನು ಮಾಡಿ ಆ ಪ್ರವಾಹದಲ್ಲಿ ಸಿಕ್ಕಿ ಬಿದ್ದು ಒದ್ದಾಡ್ತಾ ಇದ್ದಾನಲ್ಲ ಆ ಜೀವ ಕೈಸೋತು ಕೊನೆಗೆ ದೋಣಿಯಂತೆ ಸಹಾಯಕ್ಕೆ ಸಿಕ್ಕ ಜ್ಞಾನದಿಂದ ಸುಜ್ಞಾನ ಅದರಿಂದ ಇಂತಹ ಸಂಸಾರ ಸಮುದ್ರದಿಂದ ಈ ಉತ್ಕೃಷ್ಟವಾಗಿರ್ತಕ್ಕಂಥ ಶರೀರದ ಮೂಲಕ ದಾಟಬೇಕು ಅಂತ ಈ ಕರ್ಮ ಪ್ರವಾಹ ಅನ್ನೋದು ಅನಾದಿಯಾಗಿರ್ತಕ್ಕಂಥದ್ದು ವಾಯುಪುರಾಣ ತಿಳಿಸತ್ತೆ ಮುನಿ ಸುಕರ್ಮಶೀಲೋಪಿ ತಿಷ್ಟನ್ ಏಕದಿನೇ ದಿನೇ ದಶಾವರಾಣಂ ದೇಹಾನಂ ಕಾರಣಂ ಪ್ರತಿಪದ್ಯತೆ ಒಬ್ಬ ಸುಕರ್ಮಶೀಲನಾಗಿರ್ತಕ್ಕಂಥ ಮುನಿನೂ ಕೂಡ ತಿಷ್ಟನ್ ಏಕದಿನೇ ದಿನೇ ಒಂದೇ ಕಡೆ ಕೂತು ಮನನಶೀಲನಾಗಿದ್ದರು ಮನನಶೀಲತ್ವ ಮುನಿಹಿ ಅಂತ ನಿತ್ಯ ಮನನ ಮಾಡ್ತಾ ಇದ್ದರೂ ಕೂಡ ಅತೀ ಕಡಿಮೆ ಅಂತ ಆದರೂ ಒಂದು ದಿನಕ್ಕೆ ಹತ್ತು ಜನ್ಮಗಳಿಗಾಗುವಷ್ಟು ಕರ್ಮವನ್ನು ಮಾಡ್ತಾನಂತೆ ಅಂದಮೇಲೆ ಸಾಮಾನ್ಯರ ಎಷ್ಟು ಕರ್ಮ ಮಾಡ್ತಾರೋ ಲೆಕ್ಕಾಚಾರ ಮಾಡಿ ಹಾಗೆ ಈ ಕರ್ಮ ಪ್ರವಾಹ ಅನ್ನೋದು ಅನಂತವಾಗಿರ್ತಕ್ಕಂಥದ್ದು ನಿತ್ಯವಾಗಿ ಇರುವುದು ಆ ಕರ್ಮದಿಂದನೇ ನಾವು ಈ ಸಂಸಾರ ಬಂಧನದಲ್ಲಿ ಅಥವಾ ಸಂಸಾರ ಸಮುದ್ರದಲ್ಲಿ ಬಂದು ಒದ್ದಾಡ್ತಾ ಇರೋದು ಈ ಸಂಸಾರದ ಸಮುದ್ರ ಅಂತೇನಿದೆಯಲ್ಲ ಇದರಿಂದ ನಾವು ದಾಟಿ ಅಥವಾ ಹೊರಗೆ ಹೋಗಬೇಕು ಅಂತಾದರೆ ನಮಗಿರ್ತಕ್ಕಂಥ ಏಕೈಕ ದೋಣಿ ಅಥವಾ ನಾವೇ ಅಂತಾದರೆ ಸುಜ್ಞಾನ ಅಂತಹ ಜ್ಞಾನ ಸಾಧನ ಯೋಗ್ಯವಾಗಿರ್ತಕ್ಕಂಥ ಶರೀರ ಅಂದರೆ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಮನುಷ್ಯ ಜನ್ಮ ಒಂದೇ ಮುಂದಿನ ಸಂಧಿಗಳಲ್ಲಿ ದಾಸರೇ ತಿಳಿಸುವ ಹಂಗೆ ಪಚನ ಭಕ್ಷಣ ಗಮನ ಭೋಜನ ವಚನ ಮೈಥೂನ ಶಯನ ವೀಕ್ಷಣ ಇದು ಎಲ್ಲ ಕ ಜೀವ ಜೀವರಾಶಿಗಳಲ್ಲೂ ಕೂಡ ಸರ್ವೇ ಸಾಮಾನ್ಯವಾಗಿ ನಡೆಯುವಂಥದ್ದು ಆದರೆ ಜ್ಞಾನ ಅನುಸಂಧಾನ ಸಹಿತವಾಗಿ ಇಂಥ ಉತ್ಕೃಷ್ಟ ಶರೀರ ಕೊಟ್ಟ ಪರಮಾತ್ಮನನ್ನು ಸ್ತೋತ್ರ ಮಾಡಲಿಕ್ಕಿರ್ತಕ್ಕಂಥ ಏಕೈಕ ಜನ್ಮ ಅಂತಾದರೆ ಮನುಷ್ಯ ಜನ್ಮ ಮಾತ್ರ ಆ ಮನುಷ್ಯ ಜನ್ಮದಲ್ಲಿ ಸ್ವರೂಪೋದ್ವಾರಕ ಗುರುಗಳನ್ನು ಆಶ್ರಯ ಮಾಡಿ ಸುಜ್ಞಾನವನ್ನು ಪಡ್ಕೊಂಡ್ರೆ ಮಾತ್ರ ಈ ಭವವೆ ನೆಪವನದಿ ಸಂಸಾರ ಸಮುದ್ರದಿಂದ ದಾಟೋಸೋಕ್ಕೆ ಸಾಧ್ಯ ಇಲ್ಲದೇ ಇದ್ದರೆ ಸಾಧ್ಯ ಇಲ್ಲ ಸಂಸಾರ ಸಾಗರ ಅನ್ನೋದು ದೊಡ್ಡದು ಅಪಾರವಾಗಿರ್ತಕ್ಕಂಥದ್ದು ಅದರ ಆಚೆ ದಡ ಅಂತ ಆದರೆ ಒಂದೇ ತೀರ ಅದಕ್ಕಿರೋದು ಅದೇ ಮೋಕ್ಷ ಅಂತ ಕರೆಯೋದು ಅದು ಆಚೆ ಈಚೆ ದಡ ಅಂತ ಲೆಕ್ಕ ಅಲ್ಲ ಅದು ಅನಾದಿಯಾಗಿ ಇರ್ತಕ್ಕಂಥದ್ದು ಯಾವತ್ತು ಪ್ರಾರಂಭ ಆಯಿತು ಯಾವತ್ತು ಕೊನೆ ಅಂತಿಲ್ಲ ಅನಾದಿ ಕಾಲದಿಂದ ಜೀವರಿಗೆ ಒಂದಾದ ಮೇಲೊಂದು ಶರೀರಗಳು ಬರ್ತಾನೆ ಇದೆ ಈ ಶರೀರ ಬರಲಿಕ್ಕೆ ಕಾರಣ ಏನು ಅಂದರೆ ಹಿಂದೆ ತಿಳಿಸ್ದಂಗೆ ದ್ರವ್ಯ ವಿಭ್ರಮ ಕಾರಕ ವಿಭ್ರಮ ಕ್ರಿಯಾ ವಿಭ್ರಮ ಅಂತ ಮೂರು ರೀತಿಯಾಗಿರ್ತಕ್ಕಂಥ ಭ್ರಮೆಗಳು ಅಹಂಕಾರ ಮಮಕಾರಯುಕ್ತವಾಗಿರ್ತಕ್ಕಂಥ ಕರ್ಮಾಚರಣೆ ಆದ್ದರಿಂದನೇ ಈ ಸಂಸಾರ ಬಂಧನದಿಂದ ಜೀವ ಒದ್ದಾಡ್ತಾ ಇರೋದು ಈ ಕರ್ಮ ನಿಮಿತ್ತ ಜೀವರಿಗೆ ಒಂದಾದ ಮೇಲೊಂದು ಶರೀರ ಅನ್ನೋದು ಬಂದು ಹೋಗ್ತಾನೆ ಇದೆ ಇದಕ್ಕೆ ಕಾರಣನೇ ಈ ಸಂಸಾರ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಅದರಲ್ಲಿ ಉದ್ಭಿಜ ಅಂಡಜ ಜರಾಯುಜ ಸ್ವೇದಜ ಅಂತ ಸ್ಥೂಲವಾಗಿ ನಾಲ್ಕು ವಿಭಾಗ ಅವುಗಳಲ್ಲಿ ಸ್ಥಾವರ ಶರೀರಗಳು ಬರುತ್ತೆ ಅಂದರೆ ಗಿಡ ಮರ ಮೊದಲಾಗಿರ್ತಕ್ಕಂಥದ್ದು ಕೆಲವು ವಿಷಕಂಟಕವಾಗಿರ್ತಕ್ಕಂಥ ವೃಕ್ಷ ಇತ್ಯಾದಿ ಬಿಟ್ಟರೆ ಇನ್ನೆಲ್ಲವೂ ಕೂಡ ಪರೋಪಕಾರಿಯಾಗಿರ್ತಕ್ಕಂಥ ವೃಕ್ಷಗಳು ಪರೋ ಪರೋಪಕಾರಾರ್ಥಂ ಫಲಂತಿ ವೃಕ್ಷ ಅಂತ ಪತ್ರ ಪುಷ್ಪ ಫಲಗಳಿಂದ ಭಗವಂತನ ಸೇವೆಯನ್ನು ಮಾಡ್ತಾನೆ ಅದೇ ರೀತಿಯಾಗಿ ಯಜ್ಞಗಳಲ್ಲಿ ಸಮಯುಕ್ತನ ಮೂಲಕ ಹವಿಸ್ಸನ್ನು ನೀಡಿ ದೇವತೆಗಳನ್ನು ತೃಪ್ತಿಪಡಿಸ್ತವೆ ಹಸಿದವರಿಗೆ ಅನ್ನ ನೀಡಿ ಪ್ರಾಣಿಗಳಿಗೆ ಉಪಕಾರ ಸೊಪ್ಪು ಸದೆಯನ್ನು ಪ್ರಾಣಿಗಳು ತಿಂತವೆ ತಿರಿಯಕ್ ಪ್ರಾಣಿಗಳು ಅವು ಕೂಡ ಹಸು ಆಡು ಮೊದಲಾಗಿರ್ತಕ್ಕಂಥವು ಯಜ್ಞದಲ್ಲಿ ಉಪಯೋಗ ಆಗಿ ಪುಣ್ಯವನ್ನು ಸಂಪಾದನೆ ಮಾಡ್ತವೆ ಆದರೆ ಈ ಪುಣ್ಯ ಸಂಪಾದನೆ ಯಾವುದೂ ಕೂಡ ಬುದ್ಧಿಪೂರ್ವಕವಾಗಿ ಜ್ಞಾನ ಅನುಸಂಧಾನ ಸಹಿತವಾಗಿ ನಡೆದಿರೋದಿಲ್ಲ ಪೂರ್ವ ಪುಣ್ಯದ ಪ್ರಭಾವದಿಂದ ತಮಗೇ ಗೊತ್ತಿಲ್ಲದೆ ಇದ್ದಂಗೆ ಪುಣ್ಯ ಕಾರ್ಯದಲ್ಲವು ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತವೆ ಆದರೆ ಮನುಷ್ಯ ಮಾತ್ರ ಬುದ್ಧಿ ಅಂದರೆ ಜ್ಞಾನ ಅನುಸಂಧಾನ ಸಹಿತವಾಗಿ ಕರ್ಮಾಚರಣೆಯನ್ನು ಮಾಡಿ ಇಂತಹ ಉತ್ಕೃಷ್ಟವಾದ ಶರೀರವನ್ನು ಕೊಟ್ಟ ಭಗವಂತನಿಗೆ ಅದನ್ನು ಅರ್ಪಣೆ ಮಾಡ್ತಕ್ಕಂತಹ ಸದ್ಬುದ್ಧಿಯನ್ನು ಹೊಂದಿರತಕ್ಕಂಥವನು ಆದ್ದರಿಂದ ಆ ಸದ್ಬುದ್ಧಿ ಮೂಲಕ ಸತ್ಕರ್ಮಗಳನ್ನು ಮಾಡಿ ತನ್ನ ಜ್ಞಾನ ಇಚ್ಛಾ ಪ್ರಯತ್ನ ಭಗವಂತ ಕೊಟ್ಟಿರ್ತಕ್ಕಂಥದ್ದನ್ನು ಉಪ ಉಪಯೋಗ ಮಾಡಿ ಪುಣ್ಯ ಸಂಪಾದನೆ ಮಾಡಿ ಈ ಭವಾಬ್ದಿಯನ್ನು ಸಂಸಾರ ಸಮುದ್ರವನ್ನು ದಾಟ್ಲಿಕ್ಕೆ ಸಾಧ್ಯ ಆದ್ದರಿಂದ ಇಲ್ಲಿ ನಾವೇ ಯಾವನು ಅಂತಾದರೆ ಮಾನವ ದೇಹನೇ ನಾವೇ ದೇಹವೇ ಸೂನಾವೆಯ ಅದಕ್ಕೆ ಬರೆಯ ನಾವೇ ಅಂತ ಹೇಳಿಲ್ಲ ಸೂನಾವೆ ಅಂದರೆ ಜ್ಞಾನ ಅನುಸಂಧಾನ ಸಹಿತವಾಗಿ ಸಂಸಾರವನ್ನು ದಾಟಲಿಕ್ಕೆ ಇರ್ತಕ್ಕಂಥ ಧೋಣಿ ಅಂತಾದರೆ ಈ ಶರೀರ ಕರ್ಮ ಅನ್ನೋದು ನೀರಿನಂತೆ ತಸ್ಮಿನ್ನಪೋ ಮಾತರಿಶ್ವ ದದಾತಿ ಅಂಥೇಳಿ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಆಪಹ ಅಂದರೆ ನೀರು ಆ ನೀರು ಅನ್ನೋದು ಕರ್ಮದ ಸಂಕೇತ ಅಂತ ತಿಳಿಸ್ತಾರೆ ಅದಕ್ಕೆ ಕೃಷ್ಣಾರ್ಪಣ ಅಂತ ಹೇಳಬೇಕಾದ್ರೆ ನೀರು ಬಿಡ್ತೀವಿ ವೇದವೂ ಕೂಡ ಕರ್ಮವನ್ನು ನೀರು ಅಂತಲೇ ಉಲ್ಲೇಖ ಮಾಡ್ತಾ ಇದೆ ಆದ್ದರಿಂದ ಈ ಕರ್ಮನೇ ಜಲಪ್ರವಾಹ ಈ ಸಂಸಾರ ಸಾಗರ ಅನ್ನೋದು ಭಾಳ ದೊಡ್ಡದು ಅಪಾರವಾಗಿರ್ತಕ್ಕಂಥದ್ದು ಒಂದು ದೇಹ ಬಂದರೆ ಅದರಲ್ಲಿ ಜೀವ ಕನಿಷ್ಠ ಪಕ್ಷ ಮುಂದಿನ ಹತ್ತು ಜನ್ಮಗಳಿಗೆ ಕಾರಣ ಆಗುವಷ್ಟು ಕರ್ಮಗಳನ್ನು ಮಾಡ್ತಾನೆ ಇವತ್ತು ನಿನ್ನೆದಲ್ಲ ಅನಾದಿಯಾಗಿರ್ತಕ್ಕಂಥ ಕರ್ಮ ಪ್ರವಾಹ ಅನಾದಿ ಜನ್ಮಗಳಿಂದ ಮನುಷ್ಯ ಇದೇ ರೀತಿಯಾಗಿ ಮಾಡ್ತಾ ಇದ್ದಾನೆ ಅಂದಮೇಲೆ ಈ ಕರ್ಮ ಪ್ರವಾಹ ಎಷ್ಟು ಅಂತ ಅದನ್ನು ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು ಅಥವಾ ಕಲ್ಪನೆ ಮಾಡ್ಕೊಳ್ಳೋದು ಕೂಡ ದುಸ್ಸಾಧ್ಯ ಕರ್ಮ ನಿಮಿತ್ತ ನಮಗೆ ದೇಹ ಬರ್ತಾ ಇದೆ ಅಂದಮೇಲೆ ಕರ್ಮ ಪ್ರವಾಹದಲ್ಲಿ ದೇಹ ಸಂಚಾರ ಮಾಡ್ತಾ ಇದೆ ಅಂತ ಅದನ್ನು ಹೇಳೋದು ಈ ದೇಹವ ಸುನಾಮಯ ಮಾಡಿ ಲಕ್ಷ್ಮೀಧವನು ಲಕ್ಷ್ಮೀ ಸೇತನಾದ ಪರಮಾತ್ಮ ಈ ದೇಹವನ್ನೇ ನಾವೇ ಅಂದರೆ ಸುನಾವೆ ಅಂದರೆ ಒಳ್ಳೆ ದೋಣಿಯ ರೀತಿಯಲ್ಲಿ ಭಗವಂತ ಅದರಲ್ಲಿ ಸಂಚಾರವನ್ನು ಮಾಡ್ತಾನೆ ವಿಹಾರ ಮಾಡ್ತಾನೆ ಈ ದೇಹದಲ್ಲಿ ಲಿಂಗ ಶರೀರದ ನಿಮಿತ್ತ ನಿರಂತರವಾಗಿ ಸುಖ ದುಃಖಗಳು ಜೀವನಿಗೆ ಬರ್ತಾ ಇದೆ ದುಃಖವೇ ಹೆಚ್ಚು ಸುಖ ಎಲ್ಲೋ ಒಂದಿಷ್ಟು ಬಿಂದು ಮಾತ್ರ ಸುಖಾನುಭವ ಪರ್ವತಕ್ಕೆ ಸಮ ದುಃಖ ಅಂತ ಮುಂದಿನ ಸಂಧಿಗಳಲ್ಲಿ ತಿಳಿಸ್ತಾರೆ ಈ ಸುಖ ದುಃಖ ಹೇಗೆ ಬರ್ತಾ ಇದೆ ಅಂದರೆ ಮಿಶ್ರಣ ಆಗಿ ಬರಲ್ಲ ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಅಂತ ಆದರೂ ಕೂಡ ಈ ಶರೀರ ಅತ್ಯಂತ ದುರ್ಲಭ ಅತ್ಯಂತ ಅನಶ್ವರ ಆದರೆ ಇವತ್ತಿಲ್ಲ ನಾಳೆ ಬಿದ್ದು ಹೋಗುತ್ತೆ ಯಾವಾಗ ಬಿದ್ದು ಹೋಯಿತು ಗೊತ್ತಾಗಲ್ಲ ಅಂತಹ ದೇಹದಲ್ಲಿ ಜೀವನಿಗೆ ವಿಪರೀತವಾಗಿರ್ತಕ್ಕಂಥ ಮೋಹ ಅಥವಾ ದುರಭಿಮಾನ ಈ ಅಭಿಮಾನನೇ ಜೀವರ ದುಃಖಕ್ಕೆ ಕಾರಣ ಆಗಿರೋದು ಅಂತಹ ಶರೀರದಲ್ಲಿ ಪರಮಾತ್ಮನೂ ಜೀವರ ಜೊತೆಗೆ ಇರ್ತಾನೆ ಅವನೂ ಕರ್ಮ ಮಾಡ್ತಾನೆ ಆದರೆ ಕರ್ಮದ ಫಲ ಉಣ್ಣೋದಿಲ್ಲ ಈ ದೇಹ ಅನ್ನೋ ವೃಕ್ಷದಲ್ಲಿ ಜೀವ ಮತ್ತು ಪರಮಾತ್ಮ ಇಬ್ಬರೂ ಒಟ್ಟಿಗೆ ಇರ್ತಾರೆ ನಿತ್ಯಾಭಿಯೋಗಿಗಳು ಪರಮಾತ್ಮ ಯಾಕೆ ಕರ್ಮ ಮಾಡ್ತಾನೆ ಅಂದರೆ ನ ಕರ್ಮಣ ವರ್ಧತೆ ನೋಕಾನಿಯಾನ ಅವ್ರಿಗೆ ಕರ್ಮದಿಂದ ವೃದ್ಧಿಯೂ ಇಲ್ಲ ಹ್ರಾಸವೂ ಇಲ್ಲ ತಾನು ಬಿಂಬ ಆದ್ದರಿಂದ ಪ್ರತಿಬಿಂಬರಲ್ಲಿ ಕರ್ಮ ಉಂಟಾಗಬೇಕು ಅಂತ ಆದರೆ ಬಿಂಬದಲ್ಲಿ ಕರ್ಮ ಆಗಲೇಬೇಕು ಅನ್ನೋ ಕಾರಣಕ್ಕೆ ಜೀವರಿಗಾಗಿ ಕರುಣೆಯಿಂದ ಪರಮಾತ್ಮ ಕರ್ಮಾಚರಣೆಯನ್ನು ತಾನು ಮಾಡ್ತಾನೆ ಆದರೆ ನಿರ್ಲಿಪ್ತನಾಗಿ ಇರ್ತಾನೆ ಈ ಜೀವ ಆ ಕರ್ಮದ ಫಲವನ್ನು ಉಂಡು ಸುರಕ್ತಾ ಹೋಗ್ತಾನೆ ಅದನ್ನೇ ದ್ವಾಸುಪರ್ಣ ಕಾಯ ಅಂತ ಶ್ರುತಿ ಹೇಳೋದು ಜೀವನಿಗೆ ಈ ದೇಹ ಅನ್ನೋದೇನಿದೆ ನಾವೇ ಅಥವಾ ನೌಕಾ ಪ್ರಯಾಣ ಇದು ಪ್ರಯಾಣ ಅಲ್ಲ ವಿಹಾರ ಅಥವಾ ಕ್ರೀಡೆ ಇದು ದುಃಖಮಯ ಜೀವನಿಗೆ ಪ್ರಯಾಸಕರ ಕಷ್ಟ ಒಂದೊಂದು ಜನ್ಮ ಆದಮೇಲೂ ಸದ್ಯ ಮುಂದೆ ಇದಕ್ಕಿಂತ ಉತ್ತಮ ಜನ್ಮ ಬಂದು ಸಾಧನೆ ಮಾಡಿಸಪ್ಪ ಅಂತ ಪರಮಾತ್ಮನನ್ನು ಸುಜೀವಿಯಾಗಿರ್ತಕ್ಕಂಥವನು ಸ್ತೋತ್ರ ಮಾಡ್ತಾನೇ ಇರಬೇಕು ನಿತ್ಯ ನಿರಂತರವಾಗಿ ಅದೇ ಜೀವನ ಜೊತೆಗೆ ವಿಹಾರ ಮಾಡ್ತಕ್ಕಂಥ ಪರಮಾತ್ಮನಿಗೆ ನಿತ್ಯ ಸುಖಮಯ ಈ ಶರೀರ ಆದ್ದರಿಂದ ಅವನಿಗೆ ಈ ಪ್ರಯಾಣ ಅಂತ ಅನಿಸೋದೇ ಇಲ್ಲ ಅದರಿಂದ ಶ್ರಮ ಇಲ್ಲ ಅದರಿಂದ ಸುಖವೇ ಆಗ್ತಾ ಇದೆ ಯಾಕಂದರೆ ವಿಹಾರ ಈ ಸುಖ ಅಂದರೆ ಶರೀರದ ನಿಮಿತ್ತ ಬಂದಿದ್ದು ಅಂತಲ್ಲ ಅವನು ನಿತ್ಯ ಸುಖಮಯನೇ ಆಗಿರೋನು ಆದ್ದರಿಂದ ಅವನಿಗೆ ಯಾವುದೇ ದುಃಖದ ಲೇಪವೂ ಇಲ್ಲ ಜೀವನಿಗೆ ಸುಖಸ್ಯ ಅನಂತರಂ ದುಃಖಂ ದುಃಖಸ್ಯ ಅನಂತರಂ ಸುಖಂ ಅಂತ ಒಂದಾದ ಒಂದು ಕರ್ಮದ ನಿಮಿತ್ತ ಬಂದೇ ಬರ್ತಾ ಇದೆ ಆದ್ದರಿಂದ ಜೀವರಿಗೆ ಬರ್ತಕ್ಕಂಥ ಎಲ್ಲ ಶರೀರಗಳು ಕೂಡ ಭಗವಂತನಿಗೆ ಸೂನಾವೆ ಸುಖವಾಗಿರ್ತಕ್ಕಂಥದ್ದು ಪ್ರಯಾಸ ಇಲ್ಲದೆ ಇರತಕ್ಕಂಥದ್ದು ಮಂಗಳಕರವಾಗಿರ್ತಕ್ಕಂಥ ನಾವೇ ಅನ್ನೋದನ್ನು ತಿಳಿಸ್ಲಿಕ್ಕೆ ಸು ನಾವೇ ದೇಹದ ರಥದ ಬಗ್ಗೆ ಹಿಂದೆ ಎಲ್ಲ ಹೇಳ್ಯಾರ ಅದು ವಿಷ್ಣು ರಥ ಅಂಥೇಳಿ ರಥಸ್ಥಂ ಕೇಶವಂ ದುಷ್ಪ ಪುನರ್ಜನ್ಮಂ ನ ವಿದ್ಯತೆ ಅಂಥೇಳಿ ಆ ಎಲ್ಲ ಇದು ಕೂಡ ಧ್ವಜ ಪತಾಕೆ ಏನೇನೆಲ್ಲ ಹೇಳಿದ್ವಿ ಕಲಶ ಇತ್ಯಾದಿ ಎಲ್ಲ ಅದೂ ಕೂಡ ಈ ನಾವೆಗೂ ಕೂಡ ಅನ್ವಯನ ಮಾಡ್ಕೋಬೇಕು ಆದ್ದರಿಂದ ಭಗವಂತನ ರಥ ಹೇಗೆ ಮಂಗಳಕರನೋ ಅದೇ ರೀತಿಯಾಗಿ ಈ ದೋಣಿ ಅಥವಾ ನಾವೆ ಅಂತ ಏನು ಹೇಳ್ತೀವಿ ಅದು ಕೂಡ ಪರಮ ಮಂಗಳಕರವಾಗಿರ್ತಕ್ಕಂಥದ್ದು ಅಲ್ಲಿ ರಥಸ್ಥನಾಗಿರ್ತಕ್ಕಂಥ ಪರಮಾತ್ಮನನ್ನು ನೋಡಿದರೆ ಪುನರ್ಜನ್ಮ ಇಲ್ಲ ಅಂತ ಹೇಳ್ತೀವೋ ಹಾಗೆ ಈ ನೌಕೆಯಲ್ಲಿ ವಿಹಾರ ಮಾಡ್ತಕ್ಕಂಥ ಪರಮಾತ್ಮನ ದರ್ಶನ ಅನುಸಂಧಾನಗಳಿಂದನೂ ಕೂಡ ಜೀವನಿಗೆ ಪುನರ್ಜನ್ಮ ಅನ್ನೋದಿಲ್ಲ ಭಕ್ತರಿಗೆ ಈ ಚಿಂತನೆ ಅನ್ನೋದು ಜಾಗೃತವಾಗಿ ಸದಾಕಾಲದಲ್ಲಿ ಇರಬೇಕು ಈಗ ಪಾಠ ನಡೆದಾಗ ನೆನಪು ಆಮೇಲೆ ವಿಸ್ಮರಣೆ ಈ ರೀತಿಯಾಗಿ ಆಗಬಾರ್ದು ಅದನ್ನು ಬಿಟ್ಟು ಈ ದೇಹ ನನ್ನದು ನನಗೆ ಸುಖ ಸಾಧನಕ್ಕಾಗಿರೋದು ನಾನೇ ಕರ್ಮ ಮಾಡ್ತಿರೋದು ಅದರಿಂದ ನಾನೇ ಫಲ ಭೋಗ್ತು ಈ ರೀತಿಯಾಗಿ ಹೆಚ್ಚಿನ ದುರಭಿಮಾನವನ್ನು ಮಾಡ್ತಾ ಹೋದ ಅಂತಾದರೆ ಸುಖಕ್ಕಿಂತ ಹೆಚ್ಚು ದುಃಖವನ್ನೇ ಉಣ್ತಾನೆ ಆ ಜೀವ ಯಾಕೆಂದರೆ ಪರಮಾತ್ಮ ಉಣಿಸ್ತಾನೆ ಎಂ ಯಥಾಯಥ ಉಪವಾಸ ತದೇವ ಭವತಿ ಈ ಈ ದೇಹದಿಂದಲ್ಲ ನಿನ್ನದೇ ಆಗಿದ್ದರೆ ಕೇವಲ ಸುಖವನ್ನೇ ಉಣ್ಣೋದು ನಿನಗೆ ಯಾಕೆ ಆಗ್ತಿರಲಿಲ್ಲ ಈ ದೇಹ ನಿನ್ನದೇ ಆಗಿದ್ದರೆ ನಿನ್ನದು ಬೇಕಾದಂಗೆ ನೀನು ಅದನ್ನು ಉಪಯೋಗ ಮಾಡ್ಬೋದಾಗಿತ್ತು ನಿನ್ನದಲ್ಲ ಯಾಕೆ ಅಂತ ಆದರೆ ನೀನು ಅಸ್ವತಂತ್ರ ಈ ದೇಹದಲ್ಲಿ ನೀನಿದೆಯಾ ನಿನಗೂ ಆ ದೇಹಕ್ಕೂ ಭೇದ ಅನ್ನೋದಿದೆ ಅಕಸ್ಮಾತ್ ಅದು ನೀನನ್ನು ಹಾಗೆ ನಿಂದೆ ಆಗಿದ್ದರೆ ಬರೀ ಸುಖದ ಪರಂಪರೆಯನ್ನೇ ಭೋಗ ಮಾಡಬೇಕಾಗಿತ್ತು ಆದರೆ ನೋಡು ಕ್ಷಣ ಕ್ಷಣಕ್ಕೂ ದುಃಖವನ್ನು ಉಣ್ತಾ ಇದೆಯಾ ಜೀವ ಅಂತ ಪರಮಾತ್ಮ ಹೇಳ್ತಾನೆ ಆದ್ದರಿಂದ ಈ ದೇಹಾಭಿಮಾನವನ್ನು ಬಿಟ್ಟು ಈ ಶರೀರವನ್ನು ಪರಮಾತ್ಮನ ತೆಪ್ಪೋತ್ಸವ ಅಂತ ಅನಾದಿಯಾಗಿರ್ತಕ್ಕಂಥ ಕರ್ಮ ಪ್ರವಾಹ ಏನಿದೆ ಕರ್ಮ ಅಂದರೆ ನೀರು ನೀರಿನ ಪ್ರವಾಹ ಅದರಲ್ಲಿ ತೆಪ್ಪೋತ್ಸವ ಅಂತ ಈ ರೀತಿಯಾಗಿ ವಿಶೇಷವಾಗಿ ಚಿಂತನೆಯನ್ನು ಮಾಡಿ ಈ ಶರೀರವನ್ನು ಕಾಪಾಡಬೇಕು ನೀರಿನಲ್ಲಿ ವಿಹಾರ ಮಾಡೋ ಕಾಲದಷ್ಟರಲ್ಲೇ ನೀರು ಇಳಿಸೋದು ಉಳಿದಂತೆ ದಡದ ಮೇಲೆ ಇರುತ್ತೆ ದೋಣಿ ನೋಡಿದ್ದೀವಿ ಹಾಗೆ ಈ ನೀರಿನಿಂದ ಚಳಿ ಬಿಸಿಲು ಮಳೆ ಗಾಳಿ ಈ ಯಾವುದೇ ಪ್ರಾಕೃತಿಕ ವಿಕೋಪದಿಂದ ಈ ಶರೀರ ಹಾಳಾಗದೇ ಇದ್ದಂತೆ ಈ ಸುನಾವೆಯನ್ನು ಕಾಪಾಡುವಂತಹ ಹೊಣೆ ಜೀವನದ್ದು ಜೀವ ದುರಭಿಮಾನವನ್ನು ಮಾಡದೆ ಅಭಿಮಾನವನ್ನು ಮಾಡಿ ಪರಮ ಮುಖ್ಯ ವೃತ್ತಿಯಿಂದ ರಕ್ಷಕ ಅಂದರೆ ಪರಮಾತ್ಮನಿಂದ ಉಪಾಸನೆ ಮಾಡಿದ್ರೆ ಅವನು ಈ ಶರೀರವನ್ನು ಕಾಪಾಡಲಿಕ್ಕೆ ಬೇಕೋ ಆ ರೀತಿಯಾಗಿ ಪರಮಾನುಗ್ರಹವನ್ನು ಮಾಡ್ತಾನೆ ಈ ಶರೀರವನ್ನು ಪರಮಾತ್ಮನ ರಥೋತ್ಸವ ತೆಪ್ಪೋತ್ಸವ ಅಂತ ಈ ರೀತಿ ಅನುಸಂಧಾನದಿಂದ ಭಗವತ್ ಪರವಾಗಿರ್ತಕ್ಕಂಥ ಸೇವಾ ಕಾರ್ಯಗಳಲ್ಲೇ ಮೀಸಲಾಗಿಡಬೇಕು ಅವನ ಪ್ರೀತಿಗಾಗಿ ಅವನಿಂದ ಕೊಡಲ್ಪಟ್ಟ ಈ ಶರೀರವನ್ನು ಕಾಪಾಡುವುದು ನಮ್ಮ ನಿಮ್ಮೆಲ್ಲರ ಹೊಣೆ ನಾವು ಹಿಂದೆ ಹೇಳಿದ್ವಿ ಇದು ಬಾಡಿಗೆ ಮನೆ ಅಂತ ಪರಿಕಲ್ಪನೆ ನಾವು ಮನೆ ಕೆಟ್ಟದಾಗಿಟ್ಕೊಂಡ್ರೆ ಓನರ್ ಬಂದು ನಮ್ಮನ್ನು ಒದ್ದು ಹೊರಗೆ ಹಾಕ್ತಾನೆ ಮನಸ್ಸಿಗೆ ಬಂದಂಗೆ ಬೈತಾನೆ ಹಾಗೆ ಪರಮಾತ್ಮ ನಮಗೆ ಬೈಯೋದು ಅಂತ ಅಂದರೆ ಅರ್ಥ ನಾನಾ ರೀತಿಯಾಗಿರ್ತಕ್ಕಂಥ ದುಃಖ ಸಂಕಷ್ಟಗಳಿಗೆ ನಮ್ಮನ್ನು ಗುರಿ ಮಾಡ್ತಾನೆ ಈ ದೇಹದಿಂದನೇ ಆ ದುಃಖವನ್ನು ನಾವು ಅನುಭವಿಸುವಂತೆ ಮಾಡ್ತಾನೆ ಯಾವಾಗ ಅಂದರೆ ನಾವು ಹರಿವಿಸ್ಮರಣೆಯನ್ನು ಮಾಡಿದಾಗ ಅದೇ ಅವನಿಗಾಗಿ ಈ ಶರೀರವನ್ನು ಕಾಪಾಡ್ತಿದ್ದೀವಿ ಪೋಷಣೆ ಮಾಡ್ತಾ ಇದ್ದೀವಿ ಅನ್ನೋ ಅನುಸಂಧಾನ ಬಂದರೆ ಇನ್ನೂ ಹೆಚ್ಚಿನ ತತ್ವಜ್ಞಾನವನ್ನು ಕೊಟ್ಟು ಪರಂಪರೆಯಲ್ಲಿ ಮೋಕ್ಷ ಸುಖವನ್ನೇ ಉಣಿಸ್ತಾನೆ ಭಗವಂತ ಅದಕ್ಕೆ ವಿಷ್ಣು ರಹಸ್ಯ ದುರ್ಲಭೋ ಮಾನುಷೋ ದೇಹ ಸಂಸಾರ ದುರ್ಲಭೋ ಮಾನುಷೋ ದೇಹ ಸಂಸಾರೇ ಭ್ರಮತಾಂ ಋಣಾಂ ದುರ್ಲಭವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಆ ಸಂಸಾರದಲ್ಲಿ ಭ್ರಮೆಯಿಂದ ಬದುಕ್ತಾರೆ ಋಣಾಮ್ ಅಂದರೆ ಜೀವರು ಜ್ಞೇಯೋ ಅಯಂ ಪರಮಃ ಪೋತಃ ಇದು ಶ್ರೇಷ್ಠವಾಗಿರ್ತಕ್ಕಂಥ ಪೋತ ಅಥವಾ ನಾವೇ ಅಂತ ತಿಳ್ಕೋಬೇಕು ಸಂಸಾರ ಅರ್ಣವ ಅವತಾರಣೆ ಈ ಸಂಸಾರನ ಸಮುದ್ರದಿಂದ ದಾಟಲಿಕ್ಕೆ ಭಗವಂತ ಕೊಟ್ಟಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ನಾವೇ ಅಥವಾ ಧೋಣಿ ಅಂತ ಈ ರೀತಿಯಾಗಿ ಜೀವ ಚಿಂತನೆಯನ್ನು ಮಾಡಬೇಕು ಯದಿ ದಿಹ ಜ್ಞಾನಂ ಯಾವಾಗ ಈ ರೀತಿಯಾಗಿ ತಿಳ್ಕೊತಾನೋ ಆಗ ತರ್ಹೇವ ಆ ಸಂದರ್ಭದಲ್ಲೇ ಅಮೃತ ತಾಮ್ ರಜಯತ್ ಆಗ ಸಂಸಾರ ಸಮುದ್ರವನ್ನು ದಾಟಿ ಮೋಕ್ಷವನ್ನು ಹೊಂದುತ್ತಾನೆ ಜೀವ ಹಾಗಾಗಿ ನಾವೆಯಲ್ಲಿ ಯಾರ್ಯಾರು ತೆಪ್ಪೋತ್ಸವ ಅಂತ ಆದಮೇಲೆ ಅಲ್ಲಿ ಉತ್ಸವ ಮೂರ್ತಿಯಲ್ಲೇ ಇರಬೇಕಾದ್ರೆ ಯಾರ್ಯಾರು ಇರ್ತಾರೆ ಏನು ಅಂತ ಕೇಳಿದ್ರೆ ತನ್ನವರಿಂದ ಒಡಗೂಡಿ ಕ್ರೀಡಿಪನು ಅಂತ ಇದು ಕೇವಲ ಪರಮಾತ್ಮನ ತೆಪ್ಪೋತ್ಸವ ಅಂತ ಮಾತ್ರ ಅಲ್ಲ ಪರಮಾತ್ಮನ ವಾಯುದೇವರ ಎಲ್ಲ ತತ್ವಾಭಿಮಾನಿ ದೇವತೆಗಳ ಸಹಿತವಾಗಿರ್ತಕ್ಕಂಥ ಬೃಹತ್ ತೆಪ್ಪೋತ್ಸವ ಆಗತ್ತೆ ಈ ರೀತಿಯಾಗಿ ಅನುಸಂಧಾನ ಮಾಡಿದ್ರೆ ಭಗವಂತನಿಗೆ ಆ ದೇವತೆಗಳನ್ನು ಕಂಡ್ರೆ ತನ್ನವರು ಅಂತ ಬಹಳ ಪ್ರೀತಿ ಬಹಳ ವಾತ್ಸಲ್ಯ ಅವರೇ ಪ್ರಾರ್ಥನೆ ಮಾಡಿದ್ದು ಇಂಥ ಉತ್ಕೃಷ್ಟ ದೇವ ದೇಹವನ್ನು ಜ್ಞಾನ ಅನುಸಂಧಾನಕ್ಕಾಗಿ ನಮಗೆ ಅಧಿಷ್ಠಾನವನ್ನಾಗಿ ಮಾಡಿಕೊಡುವಂಥ ಅಂತ ದೇವತೆಗಳು ಭಗವಂತನನ್ನು ಪ್ರಾರ್ಥಿಸಿದಂತೆ ನಮಗೆ ಈ ಶರೀರ ದೊರಕಿದ್ದೇ ಹೊರತು ನಮ್ಮ ಪ್ರಯತ್ನದಿಂದ ಸರ್ವತ ಅಲ್ಲ ಆದ್ದರಿಂದ ಈ ತೆಪ್ಪೋತ್ಸವ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಅನುಸಂಧಾನ ಮಾಡಬೇಕಾದ್ರೆ ಆ ತತ್ವಾಭಿಮಾನಿ ದೇವತೆಗಳು ಅವರಂತೆಯೇ ವಾಯುದೇವರು ಮತ್ತು ಪರಮಾತ್ಮ ಈ ರೀತಿಯಾಗಿ ಚಿಂತನೆ ಮಾಡಬೇಕು ಅಂತ ತನ್ನವರಿಂದಲೊಡಗೂಡಿ ಕ್ರೀಡಿಪನು ಭಗವಂತ ಈ ರೀತಿಯಾಗಿ ಇದರೊಳಗೆ ವಿಹಾರವನ್ನು ಮಾಡ್ತಾನೆ ಚಿಂತನೆಯನ್ನು ಮಾಡಬೇಕು ಆ ದೇವತೆಗಳಿಗೆ ಪರಮಾತ್ಮನನ್ನು ಕಂಡ ಪ್ರೀತಿ ಪರಮಾತ್ಮನಿಗೆ ದೇವತೆಗಳು ಅಂತ ಅಂದರೆ ಪ್ರೀತಿ ಯಾಕಂದರೆ ಅವರು ಅನಿಮಿಷರು ಒಂದು ಕ್ಷಣವೂ ಭಗವಂತನ ಉಪಾಸನೆ ತಪ್ಪಿ ಹೋಗಬಾರ್ದು ಅಂತ ನಿದ್ರೆಯನ್ನು ಗೆದ್ದು ಭಗವಂತನ ಧ್ಯಾನ ಆದಿಗಳನ್ನು ಮಾಡ್ತಕ್ಕಂಥವ್ರು ಅಂತಹ ದೇವತೆಗಳನ್ನು ನಾವು ನಮೋಸ್ತು ತಾತ್ವಿಕ ದೇವಾಹ ವಿಷ್ಣು ಭಕ್ತಿ ಪರಾಯಣ ಧರ್ಮ ಮಾರ್ಗೇ ಪ್ರೇರೆಯಂತು ಭವಂತ ಸರ್ವಯೇವಹಿ ನಿಮಗೆಲ್ಲರಿಗೂ ನಮಸ್ಕಾರ ಮಾಡ್ತೀನಿ ವಿಷ್ಣು ಭಕ್ತಿ ಪರಾಯಣ ಯಾವಾಗಲೂ ಆ ಭಗವಂತನಲ್ಲಿ ಭಕ್ತಿ ಮಾಡೋದ್ರಲ್ಲೇ ನಿಮ್ಮ ಸಮಯವನ್ನು ಕಳಿತೀರಿ ನಮ್ಮನ್ನು ಧರ್ಮ ಮಾರ್ಗೆ ಪ್ರೇರೆಯಂತು ನೀವೆಲ್ಲರೂ ಸೇರಿ ನಮ್ಮನ್ನು ಧರ್ಮ ಮಾರ್ಗದಲ್ಲಿ ನಡೆಸ್ರಿ ಅಂತ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಆ ತತ್ವಾಭಿಮಾನಿ ದೇವತೆಗಳನ್ನು ನಾವು ಸ್ತೋತ್ರ ಮಾಡಬೇಕು ಪರಮಾತ್ಮನಿಗೆ ಅವರನ್ನು ಕಂಡ್ರೆ ಎಷ್ಟು ಪ್ರೀತಿ ಅಂದರೆ ತನ್ನ ಅವಯವಗಳಲ್ಲೇ ಅವ್ರನ್ನ ಇಟ್ಕೊಂಡು ಸುತ್ತಾಡ್ತಾನೆ ವಿಹಾರ ಮಾಡ್ತಾನೆ ಭಗವಂತ ಪರಮಾತ್ಮನ ಅವಯವಗಳಿಂದನೇ ಸೃಷ್ಟಿಗೆ ಬಂದಿರತಕ್ಕಂಥವ್ರು ಚಂದ್ರಮಾ ಮನಸೋ ಜಾತ ಚಕ್ಷು ಸೂರ್ಯೋ ಅಜಾಯತ ಈ ರೀತಿಯಾಗಿ ಪುರುಷ ಸೂಕ್ತ ವರ್ಣನೆ ಮಾಡುವಂತೆ ಪರಮಾತ್ಮನ ಅವಯವಗಳಿಂದ ಸೃಷ್ಟಿಗೆ ಬಂದಿರತಕ್ಕಂಥ ದೇವತೆಗಳು ನಮ್ಮ ದೇಹದಲ್ಲಿ ಅಧಿಷ್ಠಾನವನ್ನು ಮಾಡಿಕೊಂಡು ಭಗವಂತನ ಸೇವಾ ನಮಗೆ ಅನುಕೂಲಪ್ರದರಾಗಿ ಸಾಧನೆಯನ್ನು ಮಾಡಿಸೋದ್ರ ಜೊತೆಗೆ ಭಗವಂತನ ಅವಯವಗಳಲ್ಲೂ ಇರ್ತಾರೆ ಆದ್ದರಿಂದ ಎಲ್ಲರನ್ನೂ ಕೂಡಿಕೊಂಡು ಭಗವಂತ ವಿಹಾರವನ್ನು ಮಾಡ್ತಾನೆ ತನ್ನ ಶರೀರದಲ್ಲಿ ಹೊತ್ತವರನ್ನು ರಕ್ಷಣೆ ಮಾಡ್ತಾನೆ ಪೋಷಣೆ ಮಾಡ್ತಾನೆ ಅವರಿಗೆ ಅವರು ಸಾಧನೆ ಮಾಡಿ ನಮ್ಮಿಂದ ಸಾಧ ಸಾಧನೆ ಮಾಡಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ಕೂಡ ಅನುಗ್ರಹಿಸಿ ಅವರಿಗೆ ಸುಖವನ್ನೇ ನೀಡ್ತಾನೆ ಭಗವಂತ ನಮ್ಮ ಮನುಷ್ಯರ ಅಂಗಗಳಲ್ಲಿ ಭಗವಂತ ದೇವತೆಗಳನ್ನು ಪ್ರತಿನಿಧಿಗಳನ್ನಾಗಿಸಿ ತತ್ವಾಭಿಮಾನಿಗಳು ಪಟ್ಟವನ್ನು ಕೊಡ್ತಾನೆ ಹೀಗೆ ತತ್ವಾಭಿಮಾನಿಗಳ ಸಹಿತವಾಗಿ ಭಗವಂತ ಅವರ ಜೊತೆಗೆ ವಿಹಾರ ಮಾಡ್ತಾನೆ ಈ ರೀತಿಯಾಗಿ ಜೀವ ಇದು ಕೇವಲ ಪರಮಾತ್ಮನಿಗೆ ಮಾತ್ರ ತೆಪ್ಪೋತ್ಸವ ಅಂತಲ್ಲ ಆ ಎಲ್ಲ ತತ್ವಾಭಿಮಾನಿ ದೇವತೆಗಳು ವಾಯುದೇವರು ಮತ್ತು ಪರಮಾತ್ಮನನ್ನು ಸೇರಿಸಿ ಮಾಡಿರತಕ್ಕಂಥ ಭವ್ಯ ತೆಪ್ಪೋತ್ಸವ ಈ ರೀತಿಯಾಗಿ ಅನುಸಂಧಾನವನ್ನು ಮಾಡಬೇಕು ಆ ದೇವತೆಗಳಂತೆ ತತ್ವಾಭಿಮಾನಿ ಹಸುರರು ಕೂಡ ಇದೇ ಶರೀರದಲ್ಲಿ ಅದಾದೇ ಹೆಸರಿನಿಂದ ನೆಲೆಸಿರ್ತಾರೆ ಹಸುರರು ಪಾಪ ಕರ್ಮ ಪ್ರೇರಕರು ಈ ದೇವತೆಗಳು ಪುಣ್ಯ ಪಾಪ ಎರಡಕ್ಕೂ ಪ್ರೇರಕರು ಹಂಗಾರೆ ಜೀವರಿಗೆ ದೇವತೆಗಳು ಪಾಪಕರ್ಮಕ್ಕೆ ಪ್ರೇರಣೆ ಆದರೆ ಜೀವರಿಗೆ ಪ್ರೇರಣೆ ಮಾಡೋದಲ್ಲ ಅಸುರರಿಗೆ ಪಾಪಕರ್ಮವನ್ನು ಪ್ರೇರಣೆ ಮಾಡುವಂಥ ಶಕ್ತಿ ಇಲ್ಲ ಅವರಲ್ಲಿ ಪ್ರೇರಣೆ ಮಾಡ್ತಕ್ಕಂಥವ್ರು ತತ್ವಾಭಿಮಾನಿ ದೇವತೆಗಳೇ ಆದರೂ ಕೂಡ ಅವರಿಗೆ ಭಗವಂತನ ಆಜ್ಞೆಯಂತೆ ಮಾಡೋದರಿಂದ ಯಾವುದೇ ಪಾಪಕರ್ಮದ ಲೇಪ ಅನ್ನೋದು ಸರ್ವತಾ ಇಲ್ಲ ಪ್ರೇರಕ ಅಪಿದೈತ್ಯಾನ ನ ದೇವ ಪಾಪ ಮಾಪ್ನುಯೋ ಅಂತ ದೇವತೆಗಳು ದೈತ್ಯರಲ್ಲಿ ಪಾಪಕರ್ಮಕ್ಕೆ ಪ್ರಚೋದನೆ ಕೊಟ್ಟರೂ ಕೂಡ ಭಗವಂತನ ಆಜ್ಞೆಯಂತೆ ಮಾಡೋದರಿಂದ ಅವರಿಗೆ ಸುಖವೇ ಆಗ್ತಾಯಿದೆ ಹೊರತು ದುಃಖ ಇಲ್ಲ ದುಷ್ಟಾಂತ ಕೊಡಬೇಕು ಅಂತಾದರೆ ಜೈಲಲ್ಲಿ ಕಾರಾಗೃಹದಲ್ಲಿ ಆ ಜೈಲರ್ <coughs> ಶಿಕ್ಷೆಯನ್ನು ಕೊಡ್ತಾನೆ ಕೈದಿಗಳಿಗೆ ಅವನಿಗೇನಾರ ಅದರಿಂದ ಪಾಪ ಬಂತ ಅಂದರೆ ಇಲ್ಲ ತಪ್ಪು ಮಾಡಿರ್ತಾರೆ ಅವನನ್ನು ನಿಯೋಜನೆ ಮಾಡಿದ್ದೇ ಆ ಕೆಲಸಕ್ಕೆ ದುಷ್ಟರಿಗೆ ಶಿಕ್ಷೆ ಕೊಡುವ ಕಾರ್ಯಕ್ಕೆ ನಿಯೋಜನೆಯನ್ನು ಮಾಡಿದ್ದು ಆದ್ದರಿಂದ ಶಿಕ್ಷೆಯನ್ನು ಕೊಡ್ತಾನೆ ನರಕದಲ್ಲಿ ಯಮ ಕೊಡ್ತಾನೆ ಆ ರೀತಿಯಾಗಿ ಆದ್ದರಿಂದ ಅವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ದೋಷ ಅಥವಾ ಪಾಪ ಅನ್ನೋದು ಇಲ್ಲ ಅಂತೇಳಿ ಅಸುರರಿಗೆ ತತ್ವಾಭಿಮಾನಿ ಅಸುರರಿಗೆ ಫಲವಾಗಿ ಅವರಿಗೆ ದುಃಖ ಅನ್ನೋದಾಗತ್ತೆ ಅದೇ ದೇವತೆಗಳಿಗೆ ಪುಣ್ಯ ಫಲವಾಗಿರ್ತಕ್ಕಂಥ ಸುಖ ಅನ್ನೋದೇ ಆಗತ್ತೆ ದುಃಖ ಮಾತ್ರ ಇಲ್ಲ ಆದ್ದರಿಂದ ಅವರು ಭಗವಂತನಿಗೆ ತನ್ನವರು ಯಾಕಂದರೆ ಕಾಲ ಭಗವಂತನ ಆಜ್ಞೆಯನ್ನು ಕಿಂಚಿತ್ತೂ ಉಲ್ಲಂಘನೆ ಮಾಡದೆ ಮಾಡ್ತಕ್ಕಂಥವ್ರು ಅಸುರರು ಅಂದರೆ ಅಭಕ್ತರು ಭಗವಂತನನ್ನು ಭಕ್ತರನ್ನು ನಾನಾ ರೀತಿಯಾಗಿಂದ ದ್ವೇಷ ಮಾಡ್ತಕ್ಕಂಥವ್ರು ಅದರಿಂದ ಭಗವಂತನಿಗೆ ಆಗದೇ ಇದ್ದವರು ತನ್ನವರಲ್ಲ ಅವರು ತನಗೆ ಆಗದೇ ಇದ್ದವರು ಅಂತ ಈ ರೀತಿಯಾಗಿ ಹೀಗಾಗಿ ಜೀವನ ಜೊತೆಗೆ ದೇಹ ಅನೌಕೆಯಲ್ಲಿರ್ತಕ್ಕಂಥ ಪ್ರಯಾಣ ಮಾಡುವ ತತ್ವಾಭಿಮಾನಿ ದೇವತೆಗಳಿಗೂ ಕೂಡ ಆ ಪ್ರಯಾಣ ಸುಖಕರವೇ ಆಗಿರುತ್ತೆ ಹೊರತು ಸರ್ವತಾ ದುಃಖ ಇಲ್ಲ ಭಗವಂತ ಅವರೆಲ್ಲರ ಜೊತೆಗೂಡಿ ಈ ತೆಪ್ಪೋತ್ಸವದಲ್ಲಿ ವಿಹಾರವನ್ನು ಮಾಡ್ತಾನೆ ಹೀಗೆ ಚಿಂತನೆ ಮಾಡಿದರೆ ಪವನನಯ್ಯ ಭವಾಬ್ದಿ ದಾಟಿಸಿ ಪರಮ ಸುಖವೀವ ಅಯ್ಯ ವಾಯುದೇವರ ತಂದೆಯಾಗಿರ್ತಕ್ಕಂಥ ಭಗವಂತ ಮುಖ್ಯ ಪ್ರಾಣ ಮತ್ತು ಬ್ರಹ್ಮದೇವರು ಅವರಿಬ್ಬರೂ ಕೂಡ ಭಗವಂತನ ಜ್ಯೇಷ್ಠ ಪುತ್ರರಾಗಿರ್ತಕ್ಕಂಥವರು ಅವರ ಮೂಲಕನೇ ಎಲ್ಲ ಉತ್ಸವಗಳನ್ನು ಕೂಡ ಭಗವಂತ ನಡೆಸಿ ಸ್ವೀಕಾರವನ್ನು ಮಾಡಿ ಉತ್ಕೃಷ್ಟವಾಗಿರ್ತಕ್ಕಂಥ ಪರಮ ಸುಖ ಅಂದರೆ ಶ್ರೇಷ್ಠವಾಗಿರ್ತಕ್ಕಂಥ ಸುಖ ಅಂದರೆ ಮೋಕ್ಷ ಅದನ್ನು ಕೊಡ್ತಾನೆ ಭಗವಂತನ ಸಂಕಲ್ಪ ಅದೇ ಅಗಮ್ಯತ್ವಾತ್ ಹರಿಸ್ತಸ್ಮಿನ್ ಆವಿಷ್ಟೋ ಮುಕ್ತಿದೋ ಭವೇ ಪರಮಾತ್ಮ ವೈದೇವರಲ್ಲಿ ಅಂತರ್ಯಾಮಿಯಾಗಿ ಕರ್ಮ ಸ್ವೀಕಾರವನ್ನು ಮಾಡಿ ಮೋಕ್ಷವನ್ನು ಕೂಡ ಅದೇ ರೀತಿಯಾಗಿ ಅನುಗ್ರಹವನ್ನು ಮಾಡ್ತಾನೆ ಮೋಕ್ಷ ಅನ್ನೋದು ಪರಮ ಸುಖ ಅನ್ನೋದು ಹೇಗೆ ಅನ್ನೋದನ್ನು ವಿಷ್ಣು ತತ್ವ ವಿನಿರ್ಣಯದ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ ಅನಿತ್ಯತ್ವ ಸಕು ಸದುಃಖತ್ವ ನ ಧರ್ಮಾದ್ಯ ಪರಂ ಸುಖಂ ಮೋಕ್ಷ ಏವ ಸದಾನಂದ ಸಂಸಾರೇ ಪರಿವರ್ತತಾಂ ಅಂತ ಮಹಾಭಾರತದ ಒಂದು ವಾಕ್ಯಕ್ಕೆ ಅಲ್ಲಿ ವ್ಯಾಖ್ಯಾನವನ್ನು ಮಾಡಿಸ್ತಾರೆ ಧರ್ಮ ಅರ್ಥ ಕಾಮ ಈ ಮೂರು ಪುರುಷಾರ್ಥಗಳು ಕೂಡ ಅನಿತ್ಯವಾಗಿರುವಂಥದ್ದು ಸದಾಕಾಲ ದುಃಖದ ಸಂಪರ್ಕವನ್ನು ಹೊಂದೇ ಇರುತ್ತೆ ಆದ್ದರಿಂದ ದುಃಖದ ಸಂಪರ್ಕವನ್ನು ಹೊಂದಿರೋದ್ರಿಂದ ಆ ಧರ್ಮ ಅರ್ಥ ಕಾಮ ಮೂರೂ ಕೂಡ ಪರಮ ಸುಖ ಅಂತ ಕರೆಸ್ಕೊಳ್ಳಲ್ಲ ನಿಜ ಅರ್ಥದಲ್ಲಿ ಮೋಕ್ಷ ಅಂತ ಆದರೆ ಅದೇ ಪರಮ ಸುಖ ದುಃಖ ಸಂಸ್ಪರ್ಶವೂ ಇಲ್ಲದೆ ಸುಖ ಶಾಶ್ವತ ಸುಖ ಮತ್ತು ಪುನರಾವೃತ್ತಿ ರಹಿತ್ಯವಾದ ಸುಖ ಅದಕ್ಕೆ ಅದನ್ನು ಪರಮ ಸುಖ ಶ್ರೇಷ್ಠವಾಗಿರ್ತಕ್ಕಂಥ ಸುಖ ಅಂತ ಹೇಳಿದ್ದು ಈ ನಾವೆಯನ್ನು ಸಂಸಾರನ ಈ ನಾವೆಯನ್ನು ನಡೆಸ್ತಕ್ಕಂಥ ಸೂತ್ರಧಾರರು ಯಾರು ಅಂತಾದರೆ ಬ್ರಹ್ಮದೇವರು ಮತ್ತು ವಾಯುದೇವರು ಈ ಗುರು ಪವನ ಅಂದರೆ ವಾಯುದೇವರು ವಾಯು ಆಗಿ ಬೀಸಿ ಈ ನೌಕೆಯನ್ನು ಸುಖವಾಗಿ ದಡ ಸೇರಿಸ್ತಾರೆ ಅದೇ ಬಿರುಗಾಳಿ ಬೀಸಿದರೆ ದಿಕ್ಕು ತಪ್ಪ ಹೋಗುತ್ತೆ ಆ ನೌಕೆ ಮುಳುಗುವಂಥ ಸಂಭವ ಕೂಡ ಇರುತ್ತೆ ಆದ್ದರಿಂದ ಆ ವಾಯುದೇವರನ್ನು ಉಪಾಸನೆ ಮಾಡಿದ್ರೆ ಆ ವಾಯುದೇವರು ನಮ್ಮನ್ನು ಸುಖವಾಗಿ ಆಚೆ ದಡ ಅಂದರೆ ಮೋಕ್ಷವನ್ನು ಸೇರುವಂತೆ ಅನುಗ್ರಹ ಮಾಡ್ತಾರೆ ನಮಗೆ ಶಾಸ್ತ್ರಜ್ಞಾನಕ್ಕೂ ಅಷ್ಟೇ ಭಾಷ್ಯಾದಿಗಳನ್ನು ತಾತ್ಪರ್ಯಾದಿಗಳನ್ನು ಎಲ್ಲ ಕೊಟ್ಟು ಅನುಗ್ರಹ ಮಾಡ್ತಕ್ಕಂಥವ್ರು ಅದೇ ವಾಯುದೇವರೇ ಅಂತ ಇಂತಹ ನೌಕೆ ಇದೆ ಶ್ರೇಷ್ಠವಾಗಿರ್ತಕ್ಕಂಥದ್ದು ಇಂತಹ ಜಗದ್ಗುರುಗಳಾಗಿರ್ತಕ್ಕಂಥ ಬ್ರಹ್ಮವಾಯುದೇವರಿದ್ದಾರೆ ಇಂತಹ ಅನುಕೂಲವಾಗಿರ್ತಕ್ಕಂಥ ವಾಯು ಬೀಸ್ತಾ ಇದೆ ಆದ್ದರಿಂದ ಸಂಸಾರ ಸುಖವನ್ನು ಅನುಭವಿಸಿ ಈ ಸಂಸಾರ ಸಾಗರದಿಂದ ಆ ಕಡೆ ದಡಕ್ಕೆ ಅಂದರೆ ಮೋಕ್ಷದ ಕಡೆಗೆ ಪ್ರಯಾಣವನ್ನು ಸುಲಭವಾಗಿ ಮಾಡುವಂಥದ್ದು ಸಾಧ್ಯ ಯಾವಾಗ ಅವ್ರನ್ನ ಸದುಪಾಸನೆ ಸರಿಯಾದ ರೀತಿಯಲ್ಲಿ ಉಪಾಸನೆ ಮಾಡಿದ್ರೆ ಇಲ್ಲ ಆ ರೀತಿಯಾಗಿ ಮಾಡಲ್ಲ ಅಂತಾದರೆ ಪಾಪಿಯಾಗಿರ್ತಕ್ಕಂಥ ಜೀವಾತ್ಮ ಸೋತದರೊಳಗೆ ಸಂಸಾರ ಸಾಗರದಲ್ಲಿ ಮುಳುಗೋಗ್ತಾನೆ ಅಧೋಗತಿಯನ್ನು ಹೊಂದುತ್ತಾನೆ ಆದ್ದರಿಂದ ಗುರುಗಳ ಮೂಲಕ ಉಪದೇಶವನ್ನು ಪಡ್ಕೊಂಡು ಸರಿಯಾಗಿ ಭಗವಂತನಲ್ಲಿ ಪರಿವಾರತೆಯ ಆ ಉಳಿದ ಪರಿವಾರ ದೇವತೆಗಳಲ್ಲಿ ಪ್ರಾರ್ಥನೆಯನ್ನು ಭಕ್ತಿಯನ್ನು ಮಾಡಿದರೆ ಈ ಸಂಸಾರ ಸಾಗರವನ್ನು ವಾಯುದೇವರು ಸುಲಭವಾಗಿ ದಾಟಿಸಿ ಪರಮ ಸುಖವೀವ ಪರಮಾತ್ಮನ ಅನುಗ್ರಹದ ಮೂಲಕ ಪರಮ ಸುಖ ಹೊಂದುವಂತೆ ಜೀವನಿಗೆ ಅನು ಅನುಕೂಲವನ್ನು ಮಾಡಿಕೊಡ್ತಾರೆ ಅದಕ್ಕೆ ಭಕ್ತಿಯನ್ನು ಮಾಡಿದರೆ ಮಾತ್ರ ಸಾಧ್ಯ ಭಕ್ತೈಕ ಲಬ್ಧ ಆವಾಗ ಸುಖವನ್ನು ಹೊಂದಲಿಕ್ಕೆ ಸಾಧ್ಯ ಅದಕ್ಕೆ ಪವಾನನಯ್ಯ ಭವಾಬ್ದಿ ದಾಟಿಸಿ ಪರಮ ಸುಖವೀವ ಸಯೇನಾನ್ ಬ್ರಹ್ಮಗಮಯತಿ ಅಂತ ವಾಯುದೇವರ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನೇ ಪರಮ ಸುಖವನ್ನು ಕೊಡ್ತಾನೆ ಆರೋಗ್ಯ ಬೇಕಾದರೆ ಸೂರ್ಯನನ್ನು ಆರೋಗ್ಯಂ ಭಾಸ್ಕರಾದಿಚ್ಚೇತ್ ಧನಮಿಚ್ಛೇತ್ ಹುತಾಶನಾತ್ ಅಗ್ನಿಯನ್ನು ಉಪಾಸನೆ ಮಾಡಿದರೆ ಧನ ಸಂಪತ್ತು ಜ್ಞಾನಂ ಮಹೇಶ್ವರಾದಿಚ್ಛೇತ್ ಜ್ಞಾನ ಬೇಕು ಅಂತಾದರೆ ರುದ್ರದೇವರನ್ನು ಮೋಕ್ಷ ಮಿಚ್ಛೇತ್ ಜನಾರ್ದನಾಥ್ ಮೋಕ್ಷ ಬೇಕು ಅಂತಾದರೆ ಪರಮಾತ್ಮನನ್ನೇ ಉಪಾಸನೆ ಮಾಡಬೇಕೆ ಹೊರತು ಅನ್ಯ ಮಾರ್ಗ ಇಲ್ಲ ವಿಷ್ಣು ಹಿ ದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ ಅಂತ ವಾಯುದೇವರು ಪರಮಾತ್ಮನ ಆಜ್ಞೆಯಂತೆ ಪರಮಾತ್ಮನ ಅಧೀನದಲ್ಲಿ ಮೋಕ್ಷವನ್ನು ಕೊಡಬಲ್ಲವರು ಅಂತ ಅದನ್ನೇ ಹೇಳಿದ್ದು ಪವಾನನಯ್ಯ ವಾಯುದೇವರು ವಾಯುದೇವರ ಅಂತರ್ಯಾಮಿಯಾಗಿರೋ ಭಗವಂತ ಭವಾಬ್ದಿ ದಾಟಿಸಿ ಸಂಸಾರ ಸಮುದ್ರವನ್ನು ದಾಟಿಸಿ ಯಾರೀ ರೀತಿಯಾಗಿ ಚಿಂತನೆಯನ್ನು ಉಪಾಸನೆ ಅನುಸಂಧಾನ ಇತ್ಯಾದಿಯನ್ನು ಮಾಡ್ತಾರೋ ಅವರಿಗೆ ಪರಮ ಸುಖವೀವ ಶಾಶ್ವತ ಸುಖರೂಪವಾದ ಪುನರಾವೃತ್ತಿ ರಾಹಿತ್ಯವಾಗಿರ್ತಕ್ಕಂಥ ದುಃಖ ಸಂಸ್ಪರ್ಶವೂ ಇಲ್ಲದೆ ಇರುವ ಮೋಕ್ಷವನ್ನು ಅನುಗ್ರಹಿಸ್ತಾನೆ ಆದ್ದರಿಂದ ಈ ಶರೀರವನ್ನು ಏನೋ ಒಂದು ಶರೀರ ಬಂದಿದೆ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಇದು ಒಂದು ಶರೀರ ಅಂತ ಈ ರೀತಿಯಾಗಿ ತಗೊಳ್ಳದೆ ಇದೇ ಒಂದು ಸಂಸಾರ ಸಮುದ್ರ ದಾಟಲಿಕ್ಕೆ ಬೇಕಾಗಿರ್ತಕ್ಕಂಥ ಸುದೃಢವಾದ ನಾವೇ ಇಲ್ಲಿ ತೆಪ್ಪೋತ್ಸವದ ಅನುಸಂಧಾನ ಎಲ್ಲ ದೇವತೆಗಳು ವಾಯುದೇವರು ಮತ್ತು ಪರಮಾತ್ಮನ ಸಹಿತ ಅಂತ ಈ ರೀತಿಯಾಗಿ ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ಅಂತ ಇಷ್ಟು ಉಪಾಸನೆ ಮಾಡಲಿಕ್ಕೆ ಅಕ್ಲಿಷ್ಟ ಕಾರಣ ಯಾವುದೇ ಕಷ್ಟ ಇಲ್ಲ ದುಡ್ಡು ಕಾಸು ಖರ್ಚು ಬೇಕಾಗಿಲ್ಲ ದಾಸರು ಸುಲಭವಾಗಿ ಆ ಶಾಸ್ತ್ರಾರ್ಥಗಳನ್ನು ಪ್ರಮೇಯಗಳನ್ನು ಸಂಗ್ರಹ ಮಾಡಿ ಸುಲಭವಾಗಿ ಯಾವ ರೀತಿ ಸಂಸಾರ ಸಾಗರದಿಂದ ಪಾರಾಗಬಹುದು ಈ ದೇಹವನ್ನೇ ದೋಣಿಯಂತೆ ಉಪಯೋಗಿಸಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಅದನ್ನು ಅರ್ಥ ಮಾಡಿಕೊಂಡು ಆ ರೀತಿಯಾಗಿ ಅನುಸಂಧಾನ ಮಾಡಿ ಅದನ್ನು ಆ ರೀತಿಯಾಗಿ ಅನುಷ್ಠಾನ ಮಾಡಿದರೆ ಸಂಸಾರ ಸಮುದ್ರವನ್ನು ಸುಲಭವಾಗಿ ದಾಟಲಿಕ್ಕೆ ಸಾಧ್ಯ ಅಂತ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣ ವಸ್ತು